ನೀವು ಓಡುವಾಗ ಎತ್ತಲಾಗ ಓಡಬೇಕು ಏನು ಮಾಡಬೇಕು ನನಗೆ ಹೇಳೋಕ್ಕೆ ಹೋಗಬೇಡ ನೀನು ಓಡಬೇಕು ಓಡೋ ನೀನು ರಸ್ತೆ ಇದೆ ಇದು ಅಡ್ಡ ದಾರಿ ಇದು ಸರಿಯಾದ ದಾರಿ ಈ ದಾರಿ ಕೊನೆಗೆ ಹೋದರೆ ನೀವು ಪರಿಪೂರ್ಣತ್ವವನ್ನು ಪಡೀತೀಯೇ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತೀಯೇ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತೀಯೇ ಮೃತ್ಯುವಿನಿಂದ ಅಮೃತದ ಕಡೆಗೆ ಹೋಗ್ತೀಯೇ ಅರ್ಥಾತ್ ನನ್ನ ಕಡೆಗೆ ಬರ್ತೀಯೇ ಅಸತೋಮಾ ಸದ್ಗಮಯ ಯಾಜ್ಞವಲ್ಕ ಮಹರ್ಷಿಗಳು ಈ ಜೀವನ ಪ್ರವಾಹದ ದಿಕ್ಕನ್ನು ನಮಗೆ ಉಪನಿಷದ್ ಋಷಿಗಳಲ್ಲಿ ಗೊತ್ತು ಮಾಡಿಕೊಟ್ಟಂತಹ ಅತ್ಯಂತ ಶ್ರೇಷ್ಠ ಪ್ರಾತಸ್ಮರಣೀಯ ಮಹರ್ಷಿಗಳು ಇಷ್ಟು ಸ್ಪಷ್ಟವಾದ ಸ್ಟೇಟ್ಮೆಂಟ್ ನಿಮಗೆ ಇನ್ಯಾವ ಉಪನಿಷತ್ತಲ್ಲೂ ಇಲ್ಲ ಅಮೆರಿಕೆ ಸೆನೆಟ್ ಸಭೆ ಆರಂಭವಾಗುವಾಗ ಭಾರತೀಯ ವಿದ್ವಾಂಸರು ಈ ವರ್ಷ ಈ ಮಂತ್ರವನ್ನು ಅಲ್ಲಿ ಹೇಳಿದರು ಇಲ್ಲೇ ಇರೋ ಭಾರತೀಯರಿಗೆ ಇದರ ಕಡೆಗೆ ಲಕ್ಷ್ಯ ಇಲ್ಲ ಹಿಂದೂಗಳಿಗೆ ಲಕ್ಷ್ಯ ಇಲ್ಲ ಅವ್ರಿಗೂ ಬೇಕಾಯಿತು ಅಲ್ಲಿ ಕ್ರೈಸ್ತರು ಗಲಾಟೆ ಮಾಡಿದರು ವಿಭೇದ ಮಂತ್ರ ಬೇಡ ಬ್ಲಾಸ್ಫಮಿ ನಾವು ಕ್ರೈಸ್ತರು ಬಡ್ಕೊಳ್ಳಿ ಅಂತ ಅವನು ಬುಷ್ರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ ಭಗವಂತ ಭಗವಂತನ ದಯೆ ವೇಣುಗೋಪಾಲನ ದೇವಸ್ಥಾನದಿಂದ ಬುಷ್ ಸಾಹೇಬರ ಮೇಲೆ ಹೋಯಿತು ಅಸತೋಮ ಸದ್ಗಮಯ ಅವ್ಯವಸ್ಥೆಯಿಂದ ವ್ಯವಸ್ಥೆಯ ಕಡೆಗೆ ನನ್ನನ್ನು ನಡೆಸು ಹೇ ಜಗದ್ಗುರು ತಮಸೋಮ ಜ್ಯೋತಿರ್ಗಮಯ ದೀಪಾವಳಿ ಹಬ್ಬ ಕತ್ತಲು ಯಾರಿಗೂ ಬೇಡ ಬೆಳಕಬೇಕು ಮೃತ್ಯೋರ್ಮ ಅಮೃತಂಗಮಯ ಹುಟ್ಟಿ ಹುಟ್ಟಿ ಸಾಯುವ ಮತ್ತೆ ಮತ್ತೆ ದುಃಖ ಪಡುವ ಸಂಸಾರದ ಈ ಚಕ್ರದಿಂದ ನನ್ನನ್ನು ಬಿಡಿಸು ಅಮೃತತ್ವದ ಪದವಿಯನ್ನು ಕೊಡು ಇದು ಎಲ್ಲ ಜೀವಿಗಳ ಪ್ರಾರ್ಥನೆ ಎಲ್ಲ ಜೀವಿ ಅಂದರೆ ಪಶು ಪಕ್ಷಿ ಪ್ರಾಣಿ ಗಿಡ ಮರ ದೇವತೆಗಳು ರಾಕ್ಷಸರು ಪಿಶಾಚರು ಯಕ್ಷರು ಗಂಧರ್ವರು ಎಷ್ಟು ಬಗೆಯ ಜೀವರಾಶಿಗಳುಂಟೋ ಆ ಎಲ್ಲ ಜೀವರಾಶಿಗಳು ಕೇಳುವುದು ಇದನ್ನೇ this is the direction of life ಇದಕ್ಕೆ ವಿರುದ್ಧವಾದದ್ದು ರಾಕ್ಷಸರ ಬುದ್ಧಿ ಕತ್ತಲೆಯೇ ಬೇಕು ಪಟಾಕಿ ಹೊಡೆಯೋದು ನೆನ್ನೆ ಮೊನ್ನೆ ಟಿ ವಿನಲ್ಲಿ ಹೇಳಿದೆ ನಾನು ಪಟಾಕಿ ಹೊಡೆಯೋದಕ್ಕೂ ದೀಪಾವಳಿಗೂ ಸಂಬಂಧ ಇಲ್ಲ ನರಕಾಸುರ ಕತ್ತೆ ಮಾಡಬೇಕು ಅಂತ ಹೊರಟ ಜಿ ಟಿ ವಿನಲ್ಲಿ ಮೂರು ಪ್ರೋಗ್ರಾಮ್ ಅಂತ ನಂದು ಅನೇಕರು ನೋಡಿರಬೇಕು ಲೋಕವನ್ನು ಕತ್ತರೆ ಮಾಡೋದಕ್ಕೆ ಹೊರಟ ನರಕಾಸುರ ಅವನ ಹೆಸರಲ್ಲಿ ಪಟಾಕಿ ಹೊಡಿಬೇಕು ಅಂತ ಹೋದ ಹುಡುಗರು ಕಣ್ಣು ಹಾಳು ಮಾಡಿಕೊಂಡು ನರಕಾಸುರನ ಕಾಲಿಗೆ ಬಿದ್ದರು ಯೋಚನೆ ಮಾಡಿ ಕಣ್ಣು ಹೋಯಿತು ಅಂದ್ರೆ ಶಾಶ್ವತವಾದ ಕತ್ತಲೆ ಯಾತಕ್ಕೆ ಬೇಕಿದ್ದು ಪಟಾಕಿ ದೀಪ ಹಚ್ಚಿ ದೀಪದ ಸಮೂಹ ದೀಪದ ಹಬ್ಬ ಬಿಟ್ಟು ಭಾರತೀಯತ್ವ ಪ್ರಜ್ಞೆ ನಮ್ಮಲ್ಲಿ ಎಷ್ಟು ಹಾಳು ಮಾಡ್ತಾ ಇದೆ ನೋಡಿ ಆದರೆ ನಮಗೆ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಲ್ಲಿ ಕೆಲವೊಂದು ಮಾಂಸಾಹಾರಿ ಪ್ರಾಣಿಗಳಿಗೆ ಕಣ್ಣು ಕಾಣಿಸುತ್ತೆ ಸಿಂಹ ಹುಲಿ ಮೊದಲಾದವಕ್ಕೆ ಇದ್ದರೂ ಅವು ರಾತ್ರಿ ವಿಶ್ರಾಂತಿ ತಗೊಳ್ತೇವೆ ಹಗಲೇಬೇಕು ಹಗಲೇಬೇಕು ಹಗಲನ್ನು ಬಯಸ್ತಾ ಇರುವಂತಹ ಗೂಬೆ ಅಂತಹ ಪಕ್ಷಿಗಳಿವೆಯಲ್ಲ ನಾಕ್ಟರ್ನಲ್ ಕ್ರೀಚರ್ ಅಬ್ನಾರ್ಮಲ್ ಕ್ರೀಚರ್ ಪ್ರಕೃತಿ ವಿರುದ್ಧವಾದ ದಾರಿಯಲ್ಲಿ ಹೋಗ್ತಕ್ಕಂಥವು ಅದನ್ನು ಎಲ್ಲರೂ ಬೆಳಕನ್ನು ಬಯಸ್ತಾರೆ ಎಲ್ಲರೂ ಅಮೃತತ್ವವನ್ನು ಪೂರ್ಣತ್ವವನ್ನು ಬಯಸ್ತಾರೆ ಗೊತ್ತಿರಲಿ ಬಿಡಲಿ ಅವರಿಗೆ ಸ್ವಲ್ಪ ನಾವು ಅವರಲ್ಲಿ ಪ್ರಜ್ಞೆ ಎಬ್ಬಿಸಿಬಿಟ್ರೆ ಜೀವನದ ದಿಕ್ಕು ಗೊತ್ತಾಗುತ್ತೆ ಹಾಗಿದ್ರೂ ನಮಗೆ ದುಃಖ ಇದೆ ಯಾತಕ್ಕೆ ಅಂದರೆ ಭಗವಂತ ನಮಗೆ ಆದಿಯಲ್ಲಿ ಸೃಷ್ಟಿಯ ಆದಿಯಲ್ಲಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಏನು ದಿಕ್ಕು ತೋರಿಸಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಆ ಸ್ವಾತಂತ್ರ್ಯದ ದುರುಪಯೋಗದಿಂದ ನಾವಾಗಿಯೇ ಕೆಟ್ಟದ್ದನ್ನು ಆರಿಸಿಕೊಂಡು ಒಳ್ಳೆಯದನ್ನು ಬಿಟ್ಟದ್ರಿಂದ ಆ ಕೆಟ್ಟದ್ದು ಅನಿಷ್ಟ ಅನ್ನುವುದರ ಪರಂಪರೆಯೇ ನಮ್ಮ ದುಃಖಕ್ಕೆ ಮೂಲ ಇದಕ್ಕಿಂತ ನಾನು ಸಿಂಪಲ್ ಆನ್ಸರ್ ಕೊಡೋದಕ್ಕಾಗೋದಿಲ್ಲ ಒಬ್ಬ ಹುಡುಗನಿಗೆ ಐದು ಲಕ್ಷ ರೂಪಾಯಿ ನೀವು ಡೊನೇಷನ್ ಕೊಟ್ಟು ಎಂಜಿನಿಯರಿಂಗ್ ಸೀಟ್ ಕೊಡಿಸ್ತೀರಿ ಲಕ್ಷಣವಾಗಿದ್ದಾನೆ ಹುಡುಗ ಒಳ್ಳೆ ಶ್ರೀಮಂತರ ಮನೆ ಏರ್ ಕಂಡೀಷನ್ ರೂಮ್ ಕೊಟ್ಟಿದ್ದಾನೆ ತಂದೆ ಅವನ ಕಂಪ್ಯೂಟ್ರು ಲ್ಯಾಪ್ಟಾಪು ಮತ್ತೊಂದು ಏನೇನು ಕೇಳ್ತಾನೆ ಎಲ್ಲ ಪದಾರ್ಥ ಕೊಟ್ಟಿದ್ದಾನೆ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅವನ ಸರ್ವೆಂಟ್ಸು ಕಾಲೇಜ್ಗೆ ಆರ್ ಬಿ ಕಾಲೇಜ್ ಎಷ್ಟು ದೂರ ನೋಡ್ಕೊಳ್ಳಿ ಕರ್ಕೊಂಬರೋದಕ್ಕೂ ಕಾರ್ ವ್ಯವಸ್ಥೆ ಅಪ್ಪ ಎಷ್ಟು ಬಡ ವಿದ್ಯಾರ್ಥಿಗಳಿಗೆ ಈಜ ಸೌಕರ್ಯ ಇಲ್ಲ ನೋಡಿ ಇಷ್ಟೆಲ್ಲ ಮಾಡಿಕೊಟ್ಟು ಈ ಹುಡುಗ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಪೊಲೀಸ್ ಸಹವಾಸವನ್ನು ಮಾಡಿ ಸರಿಯಾಗಿ ಓದದೆ ಪುಸ್ತಕಗಳನ್ನು ಓದಿದೆ ಮೇಸ್ಟ್ರನ್ನು ಕೇಳಿದೆ ಕ್ಲಾಸ್ ಅಟೆಂಡ್ ಮಾಡಿದೆ ಪರೀಕ್ಷೆಯಲ್ಲಿ ಫೇಲ್ ಆದರೆ ಇದು ತಂದೆಯ ತಪ್ಪಲ್ಲ ಕಾಲೇಜ್ ಮ್ಯಾನೇಜ್ಮೆಂಟಿನ ತಪ್ಪಲ್ಲ ಅವಂದೇ ತಪ್ಪು ಪ್ರಿನ್ಸಿಪಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ಜೀವಾತ್ಮ ಅನ್ನುವುದು ಇದು ಹೊಣೆಗಾರ ತತ್ವ ಯಾವುದಕ್ಕೆ ಪಾಪ ಪುಣ್ಯಕ್ಕೆ ಹೊಣೆ ನಾ ಮಾಡಿ ದೇವರ ತಲೆ ಮೇಲೆ ಹಾಕೋದಲ್ಲ ಸ್ವಾಮಿ ನಾ ಒಳ್ಳೇದೇ ಮಾಡ್ತಾ ಇದ್ದೇನೆ ಎಷ್ಟೊಂದು ಪ್ರವಚನ ಕೇಳಿದೆ ಸ್ವಾಮಿ ನನ್ನ ಮಕ್ಕಳಿಗೆ ಮದುವೆ ಆಗಲಿಲ್ವಲ್ಲ ನನ್ನ ಹಣೆ ಬರಹ ನೋಡಿ ಸಾಯಂಕಾಲ ಆದರೆ ಎಲ್ಲರೂ ಒಂದು ಕಡೆ ಹೋಗಿ ಉಪನ್ಯಾಸ ಕೂತ್ಕೊಂಡು ಹೊರತು ನನಗೆ ಹೊತ್ತು ಹೋಗೋದಿಲ್ಲ ಇದಂಥ ಹಣೆ ಬರಹ ಕೆಟ್ಟ ಹಣೆ ಬರಹ ಅಂತ ಇದು ಉಪನ್ಯಾಸಕ್ಕೆ ಅದಕ್ಕೆ ಬರ್ತೀರಿ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಬರ್ತೇವೆ ತಲೆನೋವು ಹೆಚ್ಚಾಗೋದಿಲ್ಲವೇ ಇಲ್ಲ ನಿದ್ದೆ ಮಾಡ್ತೀನಿ ನಿದ್ದೆ ಬರುತ್ತೆ ಇಲ್ಲಿ ದುರ್ಬುದ್ಧಿ ಪ್ರವಚನಕ್ಕೆ ಬರೋದು ನಿದ್ದೆ ಮಾಡೋದಕ್ಕಲ್ಲ ಯಾವುದೇ ವಸ್ತುವನ್ನು ಮನುಷ್ಯ ದುರುಪಯೋಗ ಮಾಡುವುದಕ್ಕೂ ಬರ್ತದೆ ಸದುಪಯೋಗ ಮಾಡುವುದಕ್ಕೂ ಬರ್ತದೆ ಆ ದುರುಪಯೋಗ ಸದುಪಯೋಗದ ಸದಸದ್ವಿವೇಕ ಬುದ್ಧಿಯನ್ನು ಏನು ಕೊಟ್ಟಿದ್ದಾನೆ ಭಗವಂತ ಅದನ್ನು ಉಪಯೋಗ ಮಾಡಿಕೊಳ್ಳದೇ ಇದ್ರೆ ದುಃಖ ಬರುತ್ತದೆ ದುಃಖ ಅನ್ನುವುದು ನೀವು ಮಾಡುವ ಕೆಲಸಗಳ ಬೆನ್ನ ಹಿಂದೆಯೇ ಕೂತಿರ್ತದೆ ವಯಸ್ಸಾಯಿತು ಎಷ್ಟೋ ಜನಕ್ಕೆ ಅರಳು ಮರಳು ಬರೋದಿಲ್ಲ ಕೆಲವರು ತೀರ ಚಿಕ್ಕ ವಯಸ್ಸಲ್ಲೇ ಅರಳು ಮರಳು ಬರುತ್ತೆ ಏನು ಕಾರಣ ಇದಕ್ಕೆ ಇದು ಇದು ಒಂದು ರೀತಿ ದುಃಖವೇ ಅರಳು ಮರಳು ಬೇಂದ್ರವ್ರು ಹೇಳೋರು ಜೀವನದಲ್ಲಿ ಮನುಷ್ಯ ಅರಳಬೇಕು ಭಗವಂತನ ಕಡೆಗೆ ಮರಳಬೇಕು ಈ ಶಬ್ದದ ಮೂಲ ರೂಪ ಅರಳು ಮರಳು ಇವತ್ತು ನಮ್ಮ ಕನ್ನಡ ಭಾಷೆ ಎಷ್ಟು ಪರಿಶುದ್ಧವಾಗಿ ಅಂದರೆ ಅರಳು ಮರಳು ಇಲ್ಲಿ ಹೇಳಿದ್ದು ಇಲ್ಲಿ ಇಲ್ಲಿಯೇ ಅವನ ನೆನಪಿಲ್ಲ ಬುದ್ಧಿಹೀನ ಹೀಗೆ ಅರ್ಥ ಮಾಡಿಬಿಟ್ಟಿದ್ದೇವೆ ಮನುಷ್ಯನಿಗೆ ಅರಳು ಮರಳು ಯಾಕೆ ಬರುತ್ತೆ he has not invested his God given memory into worthwhile things in life ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿಗಳನ್ನು ಯೌವನವಿದ್ದಾಗ ಶರೀರ ಚೆನ್ನಾಗಿದ್ದಾಗ ಅಭ್ಯಾಸ ಮಾಡದೇ ಇದ್ದರೆ ಅರಳು ಮರಳು ತಪ್ಪುವುದಿಲ್ಲ ಭಯ ತಪ್ಪುವುದಿಲ್ಲ ವಯಸ್ಸಾಗ್ತಾ ಒಂದು ವಿಚಿತ್ರ ರೀತಿಯ ಏಕಾಂತತೆ ನಿಮ್ಮನ್ನು ಕಾಡ್ತದೆ ನೀವು ಮಲ್ಕೊಳ್ಳೋವಾಗ ತ್ಯಾಗರಾಜ ಕೀರ್ತನೆಗಳನ್ನು ಆವರ್ತನೆ ಮಾಡ್ತೀವಿ ಅವರು ಒಂದು ನೂರೋ ನೂರೈವತ್ತೋ ತುಂಬ ಹಿಡಿಸಿದ ಕೀರ್ತನೆಗಳು ಮಲ್ಕೊಂಡ ನಂತರ ನಿದ್ದೆ ಬರುವ ತನಕ ಆ ಕೀರ್ತನೆಗಳನ್ನು ಅವರು ರಾಗ ಬರಲಿ ಬಿಡಲಿ ಅವರು ಕೇಳಿದ್ರ ಧಾಟಿ ಮೇಲೆ ಮನಸ್ಸಲ್ಲಿ ಹಾಡ್ಕೊಳ್ತಾರೆ ಅರ್ಥಾಸ್ವಾದನೆ ಮಾಡ್ತಾರೆ ತ್ಯಾಗರಾಜ ಕೀರ್ತನೆಗಳ ಎಷ್ಟೋ ಕೀರ್ತನೆಗಳ ಭಾವಶುದ್ಧಿ ಸ್ವಾರಸ್ಯವನ್ನು ನನಗವರು ತಿಳಿಸಿದ್ದಾರೆ ಅವರು ಅರ್ಥ ಮಾಡಿಕೊಂಡಿದ್ದು that the way to spend time before you go to bed ಮಲ್ಕೊಳ್ಳೋಕೆ ಮುಂಚೆನೂ ಒಂದು ಶ್ಲೋಕ ಕ್ಷೀರಸಾಗರ ತರಂಗ ಶೀಕರ ಸಾರತಾರಕಿತ ಚಾರು ಮೂರ್ತಯೇ ಶಾಯಿನೇ ಮಾಧವಾಯ ಮಧು ವಿದ್ವಿಷೇ ನಮಃ ಕುಲಶೇಖರರು ರಾಮಸ್ಕಂಧಂ ಹನುಮಂತಂ ಭೀಮಸೇನಂ ನಮಗೆ ಚಿಕ್ಕ ವಯಸ್ಸಲ್ಲಿ ಕಲಿಸ್ತಾ ಇದ್ರು ನೋಡಿ ಇದು ಹೇಳಿದ್ರೆ ನಿದ್ದೆ ಬರುತ್ತೋ ಮಾಡಿ ನೋಡಿ ಈಗಲ್ಲ ನಿದ್ದೆ ಬರಬೇಕಾದ ಹೊತ್ತಿನಲ್ಲಿ ಅಲ್ಲ ಇಷ್ಟು ದೊಡ್ಡ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಪೂರ್ವಿ ಪ್ರತಿಯೊಂದಕ್ಕೂ ನಮಗೆ ಒಬ್ಬ ಒಂದು ಕಾಯಿ ಹಾಕಿದ ಬ್ಯಾಗ್ ಬ್ಯಾಗ್ನಲ್ಲಿ ಪ್ರವಚನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಯ್ತು ಮನೆಗೆ ಹೋಗ್ತಾನೆ ಅದು ಗಾಡ್ರೇಜ್ ಕೀ ಅದು ಜೋಬಲ್ಲಿ ಹುಡುಕ್ತಾನೆ ಚೀಲದಲ್ಲಿ ಹುಡುಕ್ತಾನೆ ಬ್ರೀಫ್ ಕೇಸಲ್ಲಿ ಹುಡುಕ್ತಾನೆ ಕತ್ಲೆ ಬೇರೆ ಎಲ್ಲಿ ಹುಡುಕಿದ್ರು ಸಿಕ್ಕಲಿಲ್ಲ ನನಗೆ ಹಿರಿಯರು ಹೇಳಿಕೊಟ್ಟಿದ್ರು ಆಂಜನೇಯನ ಸ್ಮರಣೆಯನ್ನು ಮಾಡು ಕೈ ಮರೆತಿಟ್ಟಿದ್ದ ಪದಾರ್ಥ ಒಡನೆಯೇ ಸಿಗ್ತದೆ ಎಲ್ಲಿಂದ ಅತಿಥಿಗಳು ಬರಬೇಕು ಮಗ ಬರಬೇಕು ಸೊಸೆ ಬರಬೇಕು ಎಲ್ಲ ಹೋಗಿದ್ದಾರೆ ಹುಡುಗರು ಮಕ್ಕಳು ಸಕಾಲಕ್ಕೆ ಬರಲಿಲ್ಲ ಆಂಜನೇಯ ಸ್ಮರಣೆಯನ್ನು ಮಾಡಿ ಕಟ್ಟಿ ಅವರನ್ನು ಇದ್ದ ಕಡೆಯಿಂದ ಕರ್ಕೊಂಡು ಬರ್ತಾನೆ ಹೇಗ್ರಿ ಗೊತ್ತು ದಯವಿಟ್ಟು ಮಾಡಿ ನೋಡಿ ನಾನು ಕೇಳಬೇಡಿ the taste of the pudding is in the eating of it ಅಂತ ಒಂದು ಗಾದೆ ಹಿರಿಯರು ಯಾತಕ್ಕೆ ಮಾಡಿಟ್ಟಿದ್ದಾರೆ ಅದಕ್ಕೆ ಹೇಳಿದ್ರು ಅರುಳು ಮರುಳು ಬರದೇ ಇರಬೇಕಾದ್ರೆ ಮನುಷ್ಯನಿಗೆ ವಯಸ್ಸು ಯೌವನ ಇದ್ದಾಗ ನೆನಪಿರಬೇಕಾ ಇಲ್ಲಿ ತುಂಬಿಡಿ ಕಂಪ್ಯೂಟರ್ ಫೀಡ್ ಮಾಡಿಬಿಡಿ ಕಂಪ್ ಈ ಕಂಪ್ಯೂಟರ್ಗೆ ಜ್ವರ ಬರೋದಿಲ್ಲ ಉಳಿದಿದ್ದ ಕಂಪ್ಯೂಟರ್ ಬರ್ಬೋದು ಆದ್ರಿಂದ ಇವತ್ತು ನಿವೇದನೆ ಮಾಡ್ತಾ ಇರೋ ಎರಡನೇ ಅಂಶ ನಮ್ಮ ದುಃಖಕ್ಕೆ ನಾವೇ ಕಾರಣ ಭಗವಂತನಲ್ಲ ಜೀವಾತ್ಮನಿಗೆ ಕರ್ತೃತ್ವ ಉಂಟು ಆದರೆ ಪರಿಪೂರ್ಣ ಕರ್ತೃತ್ವವಿಲ್ಲ ಪರಿಪೂರ್ಣ ಕರ್ತ ಅಂದರೆ ಭಗವಂತನೊಬ್ಬನೇ ಪರಿಪೂರ್ಣ ಕರ್ತ ಏನನ್ನು ಮಾಡುವುದಕ್ಕೂ ಬಿಡುವುದಕ್ಕೂ ಜೀರ್ಣಿಸಿಕೊಳ್ಳುವುದಕ್ಕೂ ಇನ್ನೊಬ್ಬರು ತಪ್ಪಾಗಿ ಮಾಡಿದ್ದನ್ನು ಸರಿ ಮಾಡಿಕೊಳ್ಳುವುದಕ್ಕೂ ಸಮರ್ಥನೆ ಮಾಡಿಕೊಳ್ಳುವುದಕ್ಕೂ ತನ್ನಿಷ್ಟದಂತೆ ಎಲ್ಲ ನಡೆಯುವಂತೆ ಏರ್ಪಡಿಸುವ ಶಕ್ತಿ ಆ ಸ್ವತಂತ್ರ ಕರ್ತೃತ್ವ ಭಗವಂತನೊಬ್ಬನಿಗೆ ಉಂಟು ನಮಗೆ ಕಿಂಚಿತ್ ಕರ್ತೃತ್ವ ಕಿಂಚಿತ್ ಕರ್ತೃತ್ವ ಅಂದರೆ ನಮ್ಮ ಕರ್ಮ ಪರಿಧಿಯಲ್ಲಿ ನಮ್ಮ ಇಂದ್ರಿಯಗಳ ಶರೀರದ ಪರಿಮಿತಿಯಲ್ಲಿ ನಮ್ಮ ಬುದ್ಧಿಗೆ ಎಟಗಿದಂತೆ ನಮ್ಮ ಪರಿಸರಕ್ಕೆ ಅನುಗುಣವಾದಂತೆ ನಾವು ಕೆಲಸಗಳನ್ನು ಮಾಡ್ತೇವೆ ನಿಮಗೆ ಮನೆಯಲ್ಲಿ ಹಿರಿಯರ ಸಂಸ್ಕಾರ ಚೆನ್ನಾಗಿತ್ತು ಸುತ್ತಮುತ್ತ ಸತ್ಸಂಗದ ಮಹಿಮೆ ಚೆನ್ನಾಗಿತ್ತು ಆಗ ನಿಮಗೆ ಸ್ವಲ್ಪ ಹಣದ ಅನುಕೂಲವೂ ಒದಗಿ ಬಂತು ಆಗ ನಿಮಗೆ ಪ್ರವಚನ ಏರ್ಪಡಿಸೋಣ ಅನ್ನುವ ರುಚಿ ಉಂಟಾಗ್ತದೆ ಪ್ರವಚನವನ್ನು ಕೇಳೋಣ ಅಂತ ರುಚಿ ಉಂಟಾಗ್ತದೆ ಇದು ನೀವು ಆಯ್ದುಕೊಂಡಿದ್ದು ಯುವರ್ ಚಾಯ್ಸ್ ನಿಮ್ಮ ಕರ್ಮ ಕರ್ಮ ಅಂದರೆ ನೀವು ಆರಿಸಿಕೊಂಡಂತಹ your choice God has not debarred anyone from any choice but all choices are not always available to everyone ಇದು ಜ್ಞಾಪಕ ಇಟ್ಕೊಳ್ಳಿ ಎಂಬತ್ತು ವರ್ಷ ಆದಮೇಲೆ ಛೆ ನಾನು ಈ ಹುಡುಗಿನ ಮದುವೆ ಮಾಡ್ಕೊಂಡಿದ್ದ ತಪ್ಪು ಮುದುಕಿಯಾಗಿ ಬಿಟ್ಟಿದ್ದಾಳೆ ಆ ಇನ್ನೊಬ್ಳು ಮಾಲೆ ಹಿಡ್ಕೊಂಡಿದ್ಲು ಅವಳನ್ನು ಮದುವೆ ಆಗಬೇಕಾಗಿತ್ತು that choice is close for you ಅದು ಮಾಡೋ ಹಾಗಿಲ್ಲ ನಾನು ಇಂಗ್ಲೀಷ್ ಓದಬಾರ್ದಾಗಿತ್ತು ನಾನು ಇನ್ನೊಂದು ಏನಾದ್ರು ಓದಬೇಕಾಗಿತ್ತು ಈಗ ಮಾಡಿ ಪ್ರಯೋಜನವಿಲ್ಲ choices that are exhausted never come to you again ಆದರೆ ಮೋಕ್ಷಕ್ಕೆ ಹೋಗುವ ತನಕ ಮೋಕ್ಷಕ್ಕೆ ಹೋಗಬೇಕೆ ನರಕಕ್ಕೆ ಹೋಗಬೇಕೆ ಇಲ್ಲೇ ಸುತ್ತಾಡ್ತಾ ಇರಬೇಕೆ ಸತ್ಸಂಗ ಮಾಡಬೇಕೆ ದುಸ್ಸಂಗ ಮಾಡಬೇಕೆ ಪ್ರವಚನ ಕೇಳಬೇಕೆ ಮನೆ ಬ್ಯಾಗ್ಲಲ್ಲಿ ಕೂತ್ಕೊಂಡು ಬೀಡಿ ಸೇದಬೇಕೆ ಬಾಟ್ಲಿ ಹಿಡ್ಕೋಬೇಕೆ these choices are always eternally before you ಇದು ಕೊಟ್ಟಿದ್ದಾನೆ ಜಗದೀಶ್ವರ ಕರ್ತಾನಹ್ಯನ್ಯತಂತ್ರ ಸ್ಮರದಿ ಖಲು ತಥಾ ಪಾಣಿನಿಶ್ಚಾತ पाणीश्च अन्यथा चेत् आज्ञा कुर्यात् न कुर्यात् इति तु निगलिते धावना देशवत्यात् मैवम् कर्माक्षकालप्रभृति परवशे कर्तृतां तत्फलं च स्वीकृत्य आत्मेशमात्रे श्रुतिशतविदिते द्वेषयित्तम् दुरन्तः ಅಧಿಕರಣ ಸಾರಾವಳಿ ಇದು ಪರಾಯತ್ತಾಧಿಕರಣ ಬ್ರಹ್ಮಸೂತ್ರದಲ್ಲಿ ಜೀವಾತ್ಮನಿಗಿರುವ ಸ್ವಾತಂತ್ರ್ಯ ಈಶ್ವರಾಧೀನ ಪರಾಯತ್ತ ಅಂದರು ಅದನ್ನ ಸಂಬರಿ ಮಾಡ್ತಾ ಇದ್ದಾರೆ ಕರ್ತಾನೈ ಅನ್ಯತಂತ್ರ ಭಗವಂತನ ಹೊರತು ನೀವು ಇನ್ನೊಬ್ಬರ ಅವಲಂಬನೆಯಿಂದ ಏನೂ ಕೆಲಸ ಮಾಡೋದಿಲ್ಲ ಪ್ರೇರಕ ಅವನೇ ದಿಯೋಯೋನ ಪ್ರಚೋದಯಾತಿ ಆ ಪ್ರಚೋದರಿಯನ್ನು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಮಾಡ್ತಾನೆ ನಿಮ್ಮ ಕರ್ಮಕ್ಕೆ ವಿರುದ್ಧವಾಗಿ ಅವನು ಪ್ರೇರಣೆ ಮಾಡೋದಿಲ್ಲ ಇಲ್ಲ ಸ್ವಾಮಿ ನಮಗೆ ಸ್ವಾತಂತ್ರ್ಯ ಏನೂ ಇಲ್ಲ ಅಂತಾರೆ ಕೆಲವರು ಎಲ್ಲ ಅವನ ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ನಮ್ಮ ಧಾರವಾಡದಲ್ಲಿ ಒಬ್ರು ಇದ್ರು ಕೆಮಿಸ್ಟ್ರಿ ಪ್ರೊಫೆಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರು ಹೇಳ್ತಿದ್ರು ಎಲ್ಲ ಓದಿದ್ರಂತೆ ಇವತ್ತು ನಾನೇನು ಅನ್ನ ಊಟ ಮಾಡಬೇಕು ಆ ಪ್ರತಿಯೊಂದು ಅಕ್ಕಿಯ ಕಾಳಿನ ಮೇಲೆ ನನ್ನ ಹೆಸರು ಬರೆದಿರ್ತಾನೆ ದೇವರು ಯಾವುದೋ ಒಂದು ಕೊಟೇಶನ್ ಕೊಟ್ಟರು ಅವರು ಯಾವ ಪಾಪಿ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಇದು ಅಂದ್ರೆ ಇದು ಕಂಪ್ಲೀಟ್ ಪ್ರೀ ಡಿಟರ್ಮಿನೇಷನ್ ಎಲ್ಲವೂ ಸರ್ವರೂಪೂರ್ವ ಪೂರ್ವ ನಿಶ್ಚಿತ ಒಬ್ರು ಜೋಯಿಸರು ಹೇಳಿದ್ರು ನಾಳೆ ಮುಖ್ಯಮಂತ್ರಿ ಆಗೋರಿಗೆ ಇವರ ಜಾತಕದಲ್ಲಿ ರಾಜಯೋಗ ಇಲ್ಲ ಈಗ ಅವ್ರನ್ನೇನು ಮಾಡ್ತೀರಾ ಜೋಯಿಸರ್ನ ಇದು ಅಕ್ಬರ್ನ ಆಸ್ಥಾನವಾಗಿದ್ದು ಶಿರಚ್ಛೇದವಾಗ್ತಿತ್ತು ನಾನು ಟಿ ವಿ ಬೇರೆ ನೋಡಿದೆ ಅವರು ಬಾಯಿ ಬಿಟ್ಟು ಹೇಳಿದರು ಈಗ ಕೇಳಿದ್ರೆ ಇಲ್ಲ ಹೆಸರು ಬದಲಿ ಮಾಡಿಕೊಂಡ್ರು ಅದರಿಂದ ಆಯಿತು ನುಸುಳ್ಬೋದು ಇದೆಲ್ಲ ಜ್ಯೋತಿಷ್ಯದ ಕೆಲಸ ನಾವು ಜ್ಯೋತಿಷಿ ವಂಶದವರು ಜ್ಯೋತಿಷ್ಯ ಅನ್ನೋದು ಕಂಪ್ಲೀಟ್ ಪ್ರೀ ಡಿಟರ್ಮಿನೇಷನ್ ಹೇಳೋದಿಲ್ಲ ಹೇಳಿದರೆ ಹುಚ್ಚಾಗುತ್ತೆ ಜ್ಯೋತಿಷದ ಬಗ್ಗೆ ಜನಗಳಿಗೆ ಅಗೌರವ ಉಂಟಾಗುತ್ತೆ ತಿರಸ್ಕಾರ ಉಂಟಾಗುತ್ತೆ ಭೌತ ವಸ್ತುಗಳು ಡೈನಾಮಿಕ್ಸ್ ಹೇಳ್ತಾರೆ ಅವಕ್ಕೂ ಕೂಡ ನಿಯಮಗಳಿದ್ದರೂ ಕೆಲವೊಂದು ಅಪವಾದಗಳಿರ್ತದೆ ಒಂದು ಕಲ್ಲು ಭೂಮಿಯಿಂದ ಇಷ್ಟೊಂದು ಆಂಗಲ್ ನಲವತ್ತೈದು ಡಿಗ್ರಿ ಈ ಕಡೆ ಎಸೆದ್ರೆ ಇಷ್ಟು ಸ್ಪೀಡಲ್ಲಿ ಎಲ್ಲಿ ಬೀಳ್ಬೋದು ಪ್ರೊಜೆಕ್ಟೈಲ್ ಇಷ್ಟು ನಿಮಿಷಕ್ಕೆ ಇದೇ ಜಾಗದಲ್ಲಿ ಬೀಳುತ್ತೆ ಅಬ್ದುಲ್ ಕಲಾಂ ಅವರು ಈ ಟ್ರೆಜೆಕ್ಟರಿ ಮಿಸೈಲ್ ಸೈನ್ಸಲ್ಲಿ ಸ್ಪೆಷಲಿಸ್ಟು ಒಂದು ಕಲ್ಲೆಂಬ ಜಡ ಪದಾರ್ಥಕ್ಕೂ ಕೆಲವೊಂದು ಸಲ ವಿನಾಯಿತಿಗಳಿರ್ತವೆ ಬೆಳಕು ನೇರ ಹೋಗಬೇಕು ಕೆಲವು ಸಲ ಡೊಂಕಾಗಿ ಹೋಗ್ತದೆ ರಿಲೇಟಿವಿಟಿ ಥಿಯರಿ ಇದೆ ಎಲ್ಲ ಫಿಸಿಕ್ಸಲ್ಲಿ ಹೇಳ್ತೀರಿ ಕಂಪ್ಲೀಟ್ ಪ್ರೀ ಡಿಟರ್ಮಿನಿಸಮ್ ಇಲ್ಲ ಮನುಷ್ಯನಿಗೆ ಅತಕಪ್ಪ ಹೇಳ್ತೀರಿ ಮನುಷ್ಯನಿಗೆ ಸ್ವಾತಂತ್ರ್ಯವಿದೆ ಒಂದು ಕಲ್ಲು ತೆಗೆದು ಒಗೆದ್ರೆ ಏ ಅವರು ಬ್ರಾಹ್ಮಣರು ವೈದಿಕರು ಪ್ರವಚನ ಮಾಡೋರು ಅವ್ರ ತಲೆ ಮೇಲೆ ಹಾಕಿ ಬೀಳಲಿ ಅಂತ ಕಲ್ಲು ವಾಪಸ್ ಬಂದು ನಿಮ್ಮನ್ನು ಕೇಳೋಲ್ಲ ಏಳು ವರ್ಷದ ಮಗುವಿಗೆ ಅಲಂಕಾರ ಮಾಡಿ ಸ್ನೋ ಪೌಡರ್ ಎಲ್ಲ ಹಚ್ಚಿ ಜಬ್ ತುಂಬ ಚಾಕ್ಲೇಟ್ ತುಂಬಿ ತಾಯಿ ಮಗುವಿಗೆ ಪಕ್ಕದಲ್ಲಿ ಸ್ಕೂಲ್ ಇದೆಯಪ್ಪ ಹೋಗ್ಬಾ ಅಂತ ಕಳಿಸಿದ್ರೆ ಅವನು ಸ್ಕೂಲ್ಗೆ ಹೋಗ್ಬೇಕಂತ ನಿಯಮ ಇಲ್ಲ ಕೋತಿ ಕುಳ್ತಾ ನೋಡ್ತಾ ಕೂತಿರ್ಬೋದು ನದಿಗೆ ಹೋಗಿ ಈಜ್ತಾ ಇರ್ಬೋದು ಮನೆಗೆ ಬರದೇನೆ ಇರ್ಬೋದು ಪೊಲೀಸ್ ಆವಾಸ ಇದ್ರೆ ಹಿ ಫ್ರೀಡಮ್ ಇಲ್ಲ ಅನ್ಬೇಡಿ ನಿಮ್ಮ ಅನುಭವದಲ್ಲಿದೆ I am talking practical Veda ಅಂತ ನಿಮ್ಮ ಪ್ರತಿಯೊಬ್ಬರ ಅನುಭವದಲ್ಲಿದೆ ಸ್ವಾತಂತ್ರ್ಯವೆಂಬುದು ಕರ್ತ ನಹ್ಯನ್ಯತಂತ್ರ ಯಾರು ಹೇಳಿದರು ಸ್ಮರದಿ ಖಲು ತಥಾ ಪಾಣಿನಿಶ್ಚ ಅನ್ಯಥಾ ಚೇತಿ ಪಾಣಿನಿ ವ್ಯಾಕರಣದಲ್ಲಿ ಹೇಳ್ತಾನೆ ಸ್ವತಂತ್ರ ಕರ್ತ ಸೂತ್ರ ವ್ಯಾಕರಣದಲ್ಲಿ ಕರ್ತ ಅಂದ್ರೆ ಯಾರು ಯಾವುದನ್ನು ಮಾಡಿಕೊಳ್ಳುವುದಕ್ಕೂ ಬಿಡುವುದಕ್ಕೂ ಸ್ವಾತಂತ್ರ್ಯ ಯಾವನಿಗಿರ್ತದೆಯೋ ಅವನು ನೀವು ಕರ್ತ ಅಂತ ಹೇಳಬೇಕು ಇಲ್ದಿದ್ರೆ ಆಜ್ಞಾ ಕುರ್ಯಾತ್ ನ ಕುರ್ಯಾತಿತು ನಿಗಲಿತೇ ದಾಪನ ದೇಶವತ್ಯಾತಿ ಕಾಲಿಗೆ ಎರಡು ಕಾಲಿಗೆ ಸರ್ಪಣಿ ಹಾಕಿ ಬಿಗಿದು ಎಲ್ಲಿ ಓಡು ನೋಡೋಣ ಅಂತ ಹೇಳಿದ್ರೆ ಸರ್ಪಣಿ ಹಾಕಿದ ಮೇಲೆ ಹೇಗೆ ಓಡೋಕೆ ಬರುತ್ತೆ ಹಾಗೆ ವೇದ ಪುರುಷ ನಿಮಗೆ ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳಿದ್ದಾನಾದ್ರಿಂದ ಸ್ವಾತಂತ್ರ್ಯವಿದೆ ಸತ್ಯಂ ವದ ಧರ್ಮಂ ಚರ ಈ ಮಾತಿಗೆ ಏನರ್ಥ ಸತ್ಯವನ್ನೇ ಹೇಳು ಅಂತ ಯಾಕೆ ಹೇಳ್ತಾರೆ ಅಂದರೆ ಅಸತ್ಯವನ್ನೇ ಹೇಳುವ ಹಕ್ಕು ನಿನಗಿದೆ ಆದರೆ ಹೇಳಬೇಡ ಧರ್ಮಂ ಚರ ಧರ್ಮವನ್ನೇ ಮಾಡು ಅಧರ್ಮ ಮಾಡುವ ಅವಕಾಶ ನಿನಗಿದೆ ಅದನ್ನು ಮಾಡಬೇಡ ಸ್ವಾಧ್ಯಾಯ ಅನ್ಮ ಪ್ರಮದ ಅಧ್ಯಯನವನ್ನು ನೀನು ಬಿಡಬೇಡ ಆಚಾರ್ಯ ದೇವೋ ಭವ ನೋಡಿ ಈ ವಾಕ್ಯಗಳು ವೇದ ವಾಕ್ಯ ಏನು ಹೇಳುತ್ತೆ ಅಪ್ಪ ನೀನು ಹೀಗೂ ಹೋಗ್ಬೋದು ಹಾಗೂ ಹೋಗ್ಬೋದು ಹೀಗೆ ಮಾಡು ಅಂತ ಹೇಳುವುದಾದ್ರಿಂದ ಆದರೆ ಬಿಡೋದಿಲ್ಲ ಪೂರ್ವಪಕ್ಷದವರು ಇಲ್ಲ ಇಲ್ಲ ಸ್ವಾಮಿ ಸ್ವಾತಂತ್ರ್ಯ ಬಂತು ಮನುಷ್ಯನಿಗೆ ಕರ್ಮಾಕ್ಷಕಾಲ ಪ್ರಭೃತಿ ಪರವಶೇ ಪೂರ್ವ ಕರ್ಮ ಅಂತಿರುತ್ತೆ ಈಗ ಕರ್ಮ ಮಾಡುವಾಗ ನಾವೆಲ್ಲರೂ ಇಂದ್ರಿಯಾಧೀನರು ನೋಡಿ ಕಣ್ಣು ಕಿವಿ ಮೂಗುಗಳಿಂದ ಏನೂ ಮಾಡೋಕೆ ಬರೋದಿಲ್ಲ ಕಾಲು ಬೇಕು ದೇವಸ್ಥಾನಕ್ಕೆ ಅಲ್ಲಿ ಹೋಗ್ರಿ ಹಂಗೆ ಪೊಂಗು ಅವ್ರು ದಯಾಚಕ ಶೋಡ್ರಾರೆ ಅವ್ರು ಹೇಳ್ತಾರೆ ದಯಾಶತಕ ಹೋಗಿ ಹೋಗ್ಬೇಕು ಸ್ವಾಮಿ ನನ್ನ ಕಾಲು ಎಳೆದು ಬಿಟ್ಟಿದೆ ಏನು ಮಾಡಲಿ ಅಂತಾನೆ ನೋಡಿ ಹೋಯ್ತು ಕರ್ಮಾಧೀನ ಕಾಲಾಧೀನ ಕಾಲಾಧೀನ ಕಾಲ ಕಾಲಸ್ಥಿತಿ ಅಚ್ಚುದಾಸರು ಹೇಳೋರು ನಮ್ಮ ಕಾಲಸ್ಥಿತಿ ಚೆನ್ನಾಗಿಲ್ಲ ಅಂತ ಕಾಲು ಚೆನ್ನಾಗಿ ಕಾಲಸ್ಥಿತಿ ಅಂದರೆ ಈ ಉರುಳು ಕಾಲ ಅಂತ ಅರ್ಥ ಅವರು ಕಾಲ್ಗೆ ಹೇಳೋರು ಅದು ಸ್ಥಿತಿ ಅಂತ ಓದಿ ಪುಸ್ತಕ ಕೊಡ್ತಾರೆ ಓದ್ಬೇಕು ಸ್ವಾಮಿ ಕಣ್ಣು ಕಾಣಿಸೋಲ್ಲವಲ್ಲ ಒಂದು ಕಣ್ಣು ಆಪರೇಷನ್ ಆಗಿದೆ ಕೆಲವರು ನನಗಿನ್ನ ತೊಂದರೆ ಅಂತ ತಿಳ್ಕೊಂಡು ಲೆನ್ಸ್ಗಳು ತಂದು ಕೊಟ್ರು ಬಹಳ ವಿಚಿತ್ರವಾದ ಲೆನ್ಸ್ಗಳು ಒಂದು ಹತ್ತು ಇಪ್ಪತ್ತು ಲೆನ್ಸ್ ಇದೆ ನನ್ನ ಹತ್ರ ಒಳಗಿನ ಲೆನ್ಸ್ ಹೋದ್ಮೇಲೆ ಮೇಲೆ ಹೊಳಗೆ ಎಷ್ಟು ಲೆನ್ಸ್ ಕೊಟ್ರೆ ಏನು ಪ್ರಯೋಜನ ನಮಗೆ ಬುದ್ಧಿಯೇ ಅರಳು ಮರಳಾದ ಮೇಲೆ ಎಷ್ಟು ವೇದ ಅಂತ ಹೇಳಿದ್ರೆ ಏನು ಪ್ರಯೋಜನ ದುರ್ಯೋಧನನಿಗೆ ಧೃತರಾಷ್ಟ್ರನಿಗೆ ಎಷ್ಟೊಂದು ವೇದಾಂತವನ್ನು ವ್ಯಾಸರು ಹೇಳಿದ್ರು ತಲೆಗೆ ಅದಕ್ಕೆ ಹತ್ತಲಿಲ್ಲ ಅದು ಕರ್ಮ ಅಂತಿದೆ ಕರ್ಮಾಕ್ಷ ಕಾಲ ಪ್ರಭೃತಿ ಪರವಶೇ ಕರ್ತೃತಾಂ ಫಲಂಚ ಅದರ ಫಲ ಯಾರಿಗೆ ಕರ್ಮವನ್ನು ಮಾಡಿದ್ರೆ ಫಲ ಯಾರಿಗೆ ಜೀವಾತ್ಮನಿಗೆ ಅವನು ಮಾಡ್ತಾನೆ ಅವನಿಗೆ ಫಲ ಈಗ ನೀವು ಪ್ರವಚನ ಕೇಳಿದ್ರಿ ಪ್ರವಚನ ಕೇಳಿದ್ರಿಂದ ಸುಖ ಬಂತೋ ದುಃಖ ಬಂತೋ ಮನೆಗೆ ಹೋಗಿ ಕೇಳ್ಕೊಳ್ಳಿ ಇವತ್ತಿವರು ಪ್ರವಚನಕ್ಕೆ ಹೋಗಿ ತಪ್ಪಾಯಿತು ಏನೇನೋ ಹೇಳಿಬಿಟ್ರು ಇವರು ಇನ್ನೊಮ್ಮೆ ಬರಬಾರದು ಆ ಫಲ ನಿಮಗೆ ಬರಬಾರದು ಅಂತ ಫಲವಾದರೆ ನಿಮಗೆ ಇಲ್ಲ ಚೆನ್ನಾಗಿತ್ತು ನಾಳೆ ಬರಬೇಕು ಆ ಫಲವು ನಿಮಗೆ ಹೌದು ಇನ್ನೊಮ್ಮೆ ಬಂದವು ಅದರಿಂದ ಫಲ ನಿಮಗೆ ಇಂಥ ಫಲ ಬಹಳಷ್ಟು ಆಯ್ತು ಇವರು ಪ್ರವಚನ ಕೇಳಿ ಇದರಿಂದ ಏನು ಕೊನೆಯಲ್ಲಿ ಬರುವ ದೊಡ್ಡ ಫಲ ಮನಸ್ಸಿನ ವಿಕಾಸ ಮನಸ್ಸು ಬಿಡುಗಡೆಯನ್ನು ಹೊಂದದೆ ನಿರ್ಮಲವಾಗ್ತದೆ ನಿಶ್ಚಲವಾಗ್ತದೆ ಈಶ್ವರನಲ್ಲಿ ಬುದ್ಧಿ ಸ್ಥಿರವಾಗ್ತದೆ ಅದರಿಂದ ವಯಸ್ಸಾಗ್ತಾ ಆಗ್ತಾ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ ಪರಿಪೂರ್ಣತ್ವಕ್ಕೆ ಮೆಟ್ಲುಗಳನ್ನು ಇಟ್ಕೊಂಡು ಹೋಗ್ತೀರಿ ಆ ಮೋಕ್ಷವೆಂಬ ಫಲ ನಿಮಗೆ ಹೊರತು ಈಶ್ವರನಿಗಲ್ಲ ಆದ್ದರಿಂದ ಕರ್ಮಾಧೀನತ್ವ ಇಂದ್ರಿಯಾಧೀನತ್ವ ಕಾಲಾಧೀನತ್ವ ಪ್ರಕೃತಿ ಅಧೀನತ್ವ ನಿಯತಿ ಅಧೀನತ್ವ ಕೆಲವು ನಿಯಮಗಳನ್ನು ಮಾಡಿದ್ದಾನೆ ಜಗದೀಶ್ವರ ಆ ನಿಯಮಗಳಿಗೂ ಜೀವನವಾಗಿ ನಡೀತೇವೆ ಈ ರಾತ್ರಿ ಹಗಲಲ್ಲಿ ನಡೆದಾಗ ನಡೆಯೋಕ್ಕಾಗೋಲ್ಲ ವಯಸ್ಸಾಯಿತು ಯುವಕ ಇದ್ದಾಗ ನಡೆಯೋಕ್ಕಾಗೋದಿಲ್ಲ ಈ ನಿಯತಿಗಳ ಮಧ್ಯೆ ಕಾಲ ಕರ್ಮ ಇಂದ್ರಿಯಗಳ ಮಧ್ಯೆಯೇ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಜಗದೀಶ್ವರ ಆದ್ದರಿಂದ ಪರತಂತ್ರತೆ ಇದ್ದರೂ ಜಗದೀಶ್ವರ ನಮಗೆ ಏನು ಕೊಟ್ಟಿದ್ದಾನೆ ಅದರಿಂದ ಮಾಡುವ ಕರ್ಮಗಳಿಂದ ಬರುವ ಫಲ ಅದು ನಮಗೆ ದುಃಖದಲ್ಲಿ ಪರಿಣಮಿಸಿದೆ ಆದ್ದರಿಂದ ದುಃಖಗಳು ನಾವೇ ಹೊರತು ಬೇರೆ ಅಲ್ಲ ಹಾಗಿದ್ರೆ ದೇವರೇನು ಮಾಡ್ತಾರೆ ನಮಗೆ ನಮ್ಮ ದುಃಖ ನಿವಾರಣೆಗೆ ದೇವರು ಏನು ಮಾಡೋದೇ ಇಲ್ವೋ ದೇವ್ರು ಯಾತಕ್ಕೆ ಬೇಕು ನಮಗೆ ಅಲ್ರಿ ನಾವು ಮಾಡುವ ಕರ್ಮದಿಂದ ನಾವು ದುಃಖ ಪಡ್ತೇವೆ ದುಃಖ ಪಟ್ಟವಾದ್ರಿಂದ ಅಜ್ಞಾನ ಬರ್ತದೆ ಅಜ್ಞಾನ ಬಂದದ್ರಿಂದ ಮತ್ತೆ ತಪ್ಪು ಕೆಲಸ ಮಾಡ್ತೇವೆ ಕರ್ಮ ವಿದ್ಯಾದಿ ಚಕ್ರೇ ಇದೊಂದು ಚಕ್ರ ಕರ್ಮ ಮಾಡ್ತಾನೆ ಪಾಪಕರ್ಮದಿಂದ ದುರ್ಬುದ್ಧಿ ದುರ್ಬುದ್ಧಿ ಬಂದದ್ರಿಂದ ಮತ್ತೆ ಪಾಪಕರ್ಮ ಪಾಪಕರ್ಮ ಬಂದದ್ರಿಂದ ದುರ್ಬುದ್ಧಿ ಈ ಚಕ್ರದಿಂದ ಬಿಡುಗಡೆ ಯಾವಾಗ ಇದು ಬಹಳ ದೊಡ್ಡ ಪ್ರಮೇಯ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಗುರುಗಳು ಸಾಧಾರಣ್ಯೇನ ಹೇತು ಸಲಿಲವಿವ ವಿಭು ಸರ್ವಕಾಂಕುರಾಣ ವೈಷಮ್ಯಂತೂ ಆವಿರಿಂಚಾತೆ प्रतिनियतफलैः प्राणिनां कर्मबीजैः साम्यं स्वस्य स्वगीतं श्रुतमपि तदिह आधो निमेषादिभेदः ಫಲಮಿತಿ फलमिति नियतो ಪ್ರವಾಹ ಈ ಅನಾದಿ ಕರ್ಮ ಪ್ರವಾಹ ಅಂತ ಹೇಳ್ತೇವೆ ಕರ್ಮ ಯಾವತ್ತು ಶುರುವಾಯಿತು ಗೊತ್ತಿಲ್ಲ ಯಾವತ್ತು ಮುಕ್ತಾಯವಾಗುತ್ತೆ ಅದು ಗೊತ್ತು ಆ ಕರ್ಮ ಮುಕ್ತ ಆಗೋದು ಗೊತ್ತೇ ನಿಮಗೆ ಗೊತ್ತು ಸ್ವಾಮಿ ನಿಮಗೆ ನಿಮಗೂ ಹೇಳ್ತೇನೆ ಅನಾದಿ ಕರ್ಮ ಅನಂತವಾಗೋದಿಲ್ಲ ಅದು ಮುಕ್ತಾಯವಾಗೋದು ಯಾವಾಗ ಈಶ್ವರ ಕೃಪೆ ನಿಮ್ಮ ಮೇಲೆ ಬಿದ್ದರೆ ಭಗವಂತನ ದಯೆ ಪ್ರವಾಹ ನಿಮ್ಮ ಮೇಲೆ ಬಿದ್ದರೆ ಭಗವಂತನ ದಯೆ ನಿಮ್ಮ ಮೇಲೆ ಬೀಳುವಂತೆ ಗುರುಗಳ ಪ್ರವಾಹ ಗುರುಗಳ ಕೃಪೆ ಉಂಟಾದರೆ ಗುರು ಕೃಪೆ ಈಶ್ವರ ಕೃಪೆ ಇವೆರಡೂ ಒಂದಕ್ಕೊಂದಕ್ಕೆ ತುಂಬ ಹೆಣೆದುಕೊಂಡಂತಹ ಪದಾರ್ಥಗಳು ಈಶ್ವರ ಕೃಪೆ ಇದ್ದರೆ ಒಳ್ಳೆ ಗುರು ಸಿಗ್ತಾನೆ ಒಳ್ಳೆ ಗುರು ಸಿಕ್ಕರೆ ಈಶ್ವರ ಕೃಪೆ ಇಳಿದು ಬರ್ತದೆ ನಿಮ್ಮೂರಿನ ಮೇಲೆ ಮೋಡಗಳು ಮೇಘಗಳು ಇಳಿದು ಹೋಗ್ತವೆ ಕಪ್ಪು ಮೋಡಗಳು ಬೆಂಗಳೂರಲ್ಲಿ ಸಿಮೆಂಟ್ ಕಾಡು ಅಂತಾರೆ ಒಂದೊಂದು ಮನೆಯೂ ಸಿಮೆಂಟು ಸಿಮೆಂಟು ಒಂದೊಂದಲ್ಲ ನೂರು ನೂರು ಮನೆಗಳದು ಒಂದೊಂದು ಗುಚ್ಛ ಫ್ಲವರ್ ಬೊಕೆ ಇದ್ದ ಹಾಗೆ ಫ್ಲ್ಯಾಟ್ ಅಂತ ಮಾಡಿರ್ತಾರೆ ಆ ಸಿಮೆಂಟ್ ಮನೆಗಳಲ್ಲಿದ್ದವರು ತಾಪ ತಾಪ ಎಷ್ಟೊಂದು ಫ್ಯಾನ್ ಹಾಕ್ಕೊಂಡು ಎಲೆಕ್ಟ್ರಿಸಿಟಿ ಇಲ್ಲ ಮತ್ತೊಂದಿಲ್ಲ ಬೀಸಣಿಗೆ ಸಿಕ್ಕೋದಿಲ್ಲ ಒದ್ದಾಡ್ತಾ ಇರುವಾಗ ನೋಡ್ತೀರಿ ಹೊರಗೆ ಬಂದು ಎಂಥ ಕಪ್ಪು ಮೋಡ ಮಳೆ ಬೀಳಲಿಲ್ವಲ್ಲ ಮಳೆ ಬೀಳಲಿಲ್ವಲ್ಲ ಆ ಮೋಡ ಹೇಳುತ್ತೆ ನಾ ಇಳಿದು ಬರ್ತೇನೆ ಮೂರು ಕಂಡೀಷನ್ನು ದತ್ತ ದಾಮ್ಯತ ದಯಧ್ವಂ ತದೇತ ಎತ್ತು ದೈವಿ ವಾಕ್ ಅಭಿವದತಿ ಈ ಬಲಿಚಕ್ರವರ್ತಿಯ ಕಥೆ ಜಿ ಟಿ ವಿನಲ್ಲಿ ಹೇಳಿದ ಸ್ವಲ್ಪ ಸೂಕ್ಷ್ಮವಾಗಿ ಪ್ರತಿ ವರ್ಷದ ಮುಂಗಾರು ಮಳೆ ಪ್ರಾರಂಭದಲ್ಲಿ ದೈವಿ ವಾಕ್ ಭಗವಂತ ಮೋಡದ ಮೂಲಕವಾಗಿ ನಮಗೆ ಸಂದೇಶವನ್ನು ಕೊಡ್ತಾನೆ ಸ್ತನಯಿತ್ನು ಮಿಂಚು ಮುಂಗಾರು ಮಳೆ ಆರಂಭದಲ್ಲಿ ಗುಡುಗು ಮಿಂಚು ಹೆಂಗಾರು ಮಳೆ ಮುಗಿಯುವಾಗ ಮತ್ತೆ ಗುಡುಗು ಮಿಂಚು ಆರಂಭದಲ್ಲಿ ಕೊನೆಯಲ್ಲಿ ಭಗವಂತ ಮೇಘದ ರೂಪದಲ್ಲಿ ನಮಗೆ ಮಾತಾಡ್ತಾನೆ ಮೇಘ ಸಂದೇಶ ಕೊಡ್ತಾನೆ ಏನ್ ಹೇಳ್ತಾನೆ ದ ದತ್ತ ದಾಮ್ಯತ ದಯಧ್ವಂ ಒಂದೇ ಅಕ್ಷರದ ಸಂದೇಶವನ್ನ ತನ್ನ ಗುರುಕುಲದಲ್ಲಿ ವಾಸ ಮಾಡಿದ ದೇವತೆಗಳಿಗೆ ರಾಕ್ಷಸರಿಗೆ ಮನುಷ್ಯರಿಗೆ ದೇವರು ಸಂದೇಶ ಕೊಟ್ಟನಂತೆ ಎಂಥ ಕತೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವುದು ಯಾಜ್ಞವಲ್ಕಿ ಮುನಿಗಳು ಕೊಟ್ಟಿರುವ ಕತೆ ಇಪ್ಪತ್ನಾಲ್ಕು ವರ್ಷ ಮೂವತ್ತೆಂಟು ವರ್ಷ ಪಾಠ ಕೇಳಿದ್ರು ದೇವತೆಗಳು ಮನುಷ್ಯರು ರಾಕ್ಷಸರು ಯೂನಿವರ್ಸಿಟಿ ಎಲ್ಲರಿಗೂ ಅಡ್ಮಿಷನ್ ಉಂಟು ಎಲ್ಲರೂ ಪಾಠ ಕೇಳಿದವರೇ ಕಾನ್ವಿಕೇಶನ್ ಆಯಿತು ಡಿಗ್ರಿ ತಗೊಂಡ್ರು ಹೊರಗೆ ಬರಬೇಕಾಯಿತು தேவதைகள் ಹೋದ್ರು நாங்கெல்லாம் போயிட்டு வரோம் அப்போ அப்படி இல்லை நீங்க சொன்னது ரொம்ப பெரிய கோர்ஸ் ஆயிடுச்செல்லாம் மறந்து போச்சு ತುಂಬ ದೊಡ್ಡ ಕೋರ್ಸ್ ಪಾಠ ಆಗೋಯ್ತು ಸಂಕ್ಷೇಪವಾಗಿ ನಮಗೆ ನೆನಪಿರುವಂತೆ ಒಂದು ಮಾತನ್ನು ಒಂದೇ ಒಂದು ಶಬ್ದದಲ್ಲಿ ಸಂಕ್ಷೇಪದಲ್ಲಿ ಉಪದೇಶ ಮಾಡಬೇಕು ಹತ್ರ ಕಳೆದ ಭಗವಂತ ತಲೆಗೆ ಮುಸ್ಕ ಹಾಕಿದ ಹಳೆ ಕಾಲದ ಫೋಟೋಗ್ರಾಫರ್ಗಳು ಕಪ್ಪು ಮುಸ್ಕ ಹಾಕೋರು ನೋಡಿ ಆ ರೀತಿ ಉಪದೇಶ ಮಾಡುವಾಗ ಉತ್ತರಿಯ ಹೊದಿಸಿ ಶಾಲು ಹೊದಿಸಿ ಇನ್ನೊಬ್ಬರು ಕಿವಿಗೆ ಬೀಳದೆ ಇರೋ ಹಾಗೆ ಹತ್ರ ಬನ್ನಿ ಅಂತ ಮನುಷ್ಯರನ್ನು ಕರೆದು ಅವರು ಕಿವಿಯಲ್ಲಿ ಹೇಳಿದ ದಾ ತಿಳಿದ ಅವ್ರಿಗೊಂದು ರೀತಿ ಅರ್ಥವಾಯಿತು ಏನು ಅರ್ಥವಾಯಿತು ದಾಮ್ಯತ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ ಅಂತ ಅರ್ಥವಾಯಿತು ದಾ ಶಬ್ದಕ್ಕೆ ದಾಮ್ಯತ ಮನುಷ್ಯರಿಗೆ ಇಂದ್ರಿಯ ನಿಗ್ರಹ ಕಡಿಮೆ ಪುರುಂಜಿದ ಆ ನನ್ನ ಪುರುಂಜಿದೆ ಎನ್ನ ಪುರುಂಜಿದೆ ಇಂದ್ರಿಯಗಳೇ ಅಡಕಿಕೊಳ್ಳುಂಗ ಇಂದ್ರಿಯಗಳನ್ನು ಅಡಗಿಸಿಕೊಳ್ಳಿ ಆ ಚೆನ್ನಾಗಿ ಅರ್ಥ ಆಗಿದೆ ಹೋಗಿ ರಾಕ್ಷಸರು ಬಂದರು ಇದು ಪ್ರೈವೇಟ್ ಇಂಟರ್ವ್ಯೂ ಉಂಗಳಕ್ಕೆ ಸೊನ್ನ ಅವಾಗ ಕೇಳ್ಕೊಳ್ಳೆ ನಿಮಗೇನು ಹೇಳಿದಾಗ ಕೇಳ್ಕೊಳ್ಳಿಲ್ಲ <coughs> ನಮಗೂ ಏನಾದ್ರು ಹೇಳ್ಬೋದು ಅಂತ ಅವರು ಬಂದರು ಅವರಿಗೂ ಭಗವಂತ ಮುಸುಕಾಕಿ ಹೇಳಿದ ಒಂದೇ ಅಕ್ಷರದ ಅದೇ ಸಂದೇಶ ದ ಎಂಬುದಾಗಿ ಹೇಳಿದ ಅವರು ಬೆಚ್ಚಿದ್ರು ಪುರುಂಜಿದ ಅರ್ಥವಾಯ್ತಾ ಅಂತ ಕೇಳಿದ ಭಗವಂತ ಬಿಡಲಿಲ್ಲ ನಮ್ಮ ಹಾಗೆ ಕ್ರಾಕ್ ಮೇಷ್ಟ್ರು ಏನು ತಿಳಿತು ಪ್ರಶ್ನೆ ಅಡ್ಡ ಪ್ರಶ್ನೆ ಕೇಳೋನು ಅವ್ರು ಹೇಳಿದರು ದಯಧ್ವಂ ಬೇರೆಯವ್ರಿಗೆ ದಯೆ ತೋರಿಸಿ ಅಂತ ಹೇಳಿದ್ರಿ ರಾಕ್ಷಸರಿಗೆ ದಯೆ ಇಲ್ಲ ಮನುಷ್ಯರಿಗೆ ಇಂದ್ರಿಯ ಇಲ್ಲ ದಯೆ ತೋರಿಸಿ ಅಂತ ಹೇಳಿದ್ರಿ ಹೌದು ಅಲ್ಲವೋ ಹೌದು ಹೌದು ಹೋಗಿ ಹೋಗಿ ದೇವತೆಗಳನ್ನು ಕರೆದ ಅವ್ರಿಗೂ ಇದೇ ಸಂದೇಶ ಕೊಟ್ಟ ಏಕಾಕ್ಷರ ಅವರನ್ನು ಕೇಳಿದ ನಿಮಗೇನು ತಿಳಿಯಿತು ದೇವತೆಗಳಲ್ಲಿ ದಾತೃತ್ವ ಬುದ್ಧಿ ಕಡಿಮೆ ಎಲ್ಲ ನಮಗೆ ನೋರು ಈ ಭೂಮಿ ಕಾಮಧೇನು ಆದ್ರೆ ಮಳೆ ಬರದೇ ಇದ್ರೆ ಭೂಮಿಗೆ ಬಿತ್ತಿದ ಬೀಜವನ್ನು ಭೂಮಿ ನುಂಗಿ ಬಿಡ್ತದೆ ಸಮುದ್ರ ತೀರ್ಥವನ್ನು ಹೀರಿಕೊಂಡು ಮೇಘಕ್ಕೆ ಮಳೆ ಕೊಡಬೇಕು ಅಂತ ಬುದ್ಧಿ ಬರದೇ ಇರ್ಬೋದು ಪರ್ಜನ್ಯ ಯಥ ವೇದ ಮಂತ್ರ ಹೇಳಬೇಕು ಅಪ್ಪ ಆಯಿ ಮಳೆ ಕಣ್ಣ ಕೈ ಕೈಹರವೇಲ್ ಮಳೆ ಕೊಡು ಅಂತ ಕೇಳಬೇಕು ಭೂಮಿಯನ್ನು ಕೇಳಬೇಕು ಇಂದ್ರನನ್ನು ಕೇಳಬೇಕು ವರ್ಣನ ಕೇಳಬೇಕು ಅವ್ರು ಕೊಡೋ ಬುದ್ಧಿ ಇಲ್ಲ ದತ್ತ ಇದನ್ನು ಜ್ಞಾಪಿಸ್ತಾನಂತೆ ಮುಂಗಾರು ಮಳೆ ಆರಂಭದಲ್ಲಿ ಮನುಷ್ಯರಿಗೆ ಭಗವಂತ ನೀವು ದಾನ ಮಾಡಿ ದಯೆ ತೋರಿಸಿ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ ಇದೇ ನನ್ನ ಮೂರು ಪಾದ ತ್ರಿವಿಕ್ರಮನ ಪಾದ ಇದಿದ್ದರೆ ಭೂಮಿ ಸುಭಿಕ್ಷವಾಗುತ್ತೆ ಮಳೆ ಕೊಡ್ತೇನೆ ಅಂತ ಹೇಳುವಂತೆ ಅದಕ್ಕೆ ಹೇಳಿದ್ರು ಅಂದರೆ ಈ ಲೋಕ ಪರಿಪೂರ್ಣವಾಗಬೇಕಾದ್ರೆ ನಾನೇನು ಹೊಸದಾಗಿ ಹೇಳ್ತಿಲ್ಲ ಈ ಉಪನಿಷತ್ತಿನ ಕಥೆ ಎಲ್ಲರಿಗೂ ಗೊತ್ತಿದೆ ಅನುಷ್ಠಾನದಲ್ಲಿ ಬರೋದಿಲ್ಲ ಸಾಧಾರಣ್ಯೇನ ಹೇತು ಸಲಿಲಮಿವ विभुः ಸರ್ವಕಾರ್ಯಾನ್ ಪುರಾಣ ಭಗವಂತನ ದಯೆ ಎಲ್ಲರ ಮೇಲೂ ಇರುತ್ತೆ ಮಾತ್ರ ಸರ್ವ ಕಾರ್ಯಾಂಕುರಾಣ ಒಂದು ಹೊಲದಲ್ಲಿ ರೈತ ಒಂದು ಗದ್ದೆ ಪಾತಿಯಲ್ಲಿ ಒಂದೇ ತರದ ಭತ್ತದ ಸಸಿಗಳನ್ನು ಬನ್ನೂರಿನಿಂದ ತಂದಿದ್ದು ಮಂಡಿಯಿಂದ ತಂದಿದ್ದು ಬೇರೆ ಬೇರೆ ಕಡೆಯಿಂದ ತಂದಿದ್ದು ನಾಟ್ ತಾನೇ ತನ್ನ ಈ ಪಾತಿ ಅಂತ ಮಾಡ್ತಿದ್ರು ಹಳೆ ಕಾಲದಲ್ಲಿ ಒಂದು ಮೂಟೆ ಭತ್ತ ಚೆಲ್ಲಿ ಸಿಕ್ಕ ಬಟ್ಟೆ ಬೆಳಿಬೇಕು ಅವುಗಳನ್ನು ಸಾರ್ಟಿಂಗ್ ಔಟ್ ಬಂಚಸ್ ಮಾಡ್ತಿದ್ರು ಬೇಕಾದವರು ಈ ಈ ಬದ ಇವನ ಇವನ ಈ ಯಜಮಾನನ ಗದ್ದೆ ಭತ್ತದ ತಳಿ ಚೆನ್ನಾಗಿದೆ ಈ ಸಣ್ಣಕ್ಕಿ ಭತ್ತ ಬೇಕು ಅಂತ ತಗೊಂಡು ಹೋಗೋರು ಗಾಡಿಯಲ್ಲಿ ಅದನ್ನು ನಾಟಿ ಹಾಕುವುದು ಕೆಸರು ಗದ್ದೆಯಲ್ಲಿ ಒಂದೇ ರೈತನ ಹೊಸ ಹೊಲ ಒಂದೇ ರೀತಿಯ ಕೆರೆ ನೀರು ಹಾಯಿಸಿದ್ದಾರೆ ಒಂದೇ ರೀತಿಯ ಕೆಸರಿದೆ ಒಂದೇ ರೀತಿ